గొల్లు గొల్లెనుత గెజ్జె గల్లు సాగెముత గెజ్జೆ ಗಲ್ಲು ಸಾಗೆಮುತ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಪುಲಿಯ ಓಹೋ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಪುಲಿಯ ಕುಳಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಅರೆದರು ಅರಿಸಿನವಾ ಅದಕ್ಕೆ ಬೆರೆಸರು ಸುಣ್ಣವ ಅದಕ್ಕೆ ಬೆರೆಸರು ಸುಣ್ಣವ ಉಳ್ಳ ರಂಗನ ಮೇಲೆ ಗಂಧದೋ ಅಂದ ಉಳ್ಳ ರಂಗನ ಮೇಲೆ ಗಂಧದೋ ಪುಳಿಯ ಇನ್ನು ಗಂಧದೋ ಪುಳಿಯ ಗಲ್ಲು ಗಲ್ಲೆನು ತಾಗೆ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಂಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಹಾಲಿನೋ ಕುಳಿಯೋ ಒಳ್ಳೆ ನೀನಾದೋ ಕುಳಿಯೋ ಒಳ್ಳೆ ನೀನಾದೋ ಕುಳಿಯೋ ಲೋಲನಾದ ರಂಗನ ಮೇಲೆ ಗಂಧದೋ ಕುಳಿಯೋ ಹಾಲಿನೋ ಕುಳಿಯೋ ಒಳ್ಳೆ ನೀನಾದೋ ಕುಳಿಯೋ ನಮ್ಮ ಲೋಲನಾದ ರಂಗನ ಮೇಲೆ ಗಂಧದೋ ಕುಳಿಯ ಇನ್ನು ಗಂಧದೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಗೆ ಮುತ ಗೆಜ್ಜೆ ಗಲ್ಲು ಸಾಗೆ ಮುತ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಓಹೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ತಂದದೋ ಕುಣಿಯೋ ಒಳ್ಳೆ ತಂದದೋ ಕುಣಿಯೋ ಒಳ್ಳೆ ತಂದದೋ ಕುಣಿಯೋ ಕುಣಿಯೋ ಒಳ್ಳೆ ಒಳ್ಳೆ ಬಲ್ಲೆನು ಗೆಜ್ಜೆ ಗಲ್ಲು ಸಾಧ್ಯಮುತ ಗೆಜ್ಜೆ ಗಲ್ಲು ಸಾಧ್ಯಮುತ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಓಹೋ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪಾದೋ ಕುಳಿಯೋ ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪಾದೋ ಕುಳಿಯೋ ಒಪ್ಪ ಉಲ್ಲ ರಂಗನ ಒಪ್ಪ ಒಪ್ಪವುಳ್ಳ ರಂಗನ ಮೇಲೆ ಸೊಪ್ಪದೋ ಕುಳಿಯೋ ಗಲ್ಲು ಗಲ್ಲನು ಸಾಗೆಜ್ಜೆ ಗಲ್ಲು ಸಾಗೆ ಮುತಾಗೆಜ್ಜೆ ಗೆಜ್ಜೆ ಗಲ್ಲು ಸಾಗೆ ಮುತಾ ಬಲ್ಲಿದ ರಂಗನ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಂಬಲ್ಲಿದ ರಂಗನ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯಾ